ಚತುರ್ಥೆ ಪುನಃ ಪ್ರಾಯಶ ಅಧ್ಯಾಯದ್ವಯೇನ ಉಕ್ತ ಕರ್ಮಯೋಗೋಪಾಯ ಸಸನ್ಯಾಸ ಜ್ಞಾನನಿಷ್ಠಾಲಕ್ಷಣ ತಸ್ಮಿನ್ನೇವ ಪ್ರವೃತ್ತಿನಿವೃತ್ತಿಲಕ್ಷಣಾತ್ಮಕಸ್ಯ ವೇದಾರ್ಥಸ್ಯ ಪರಿಸಮಾಪ್ತಿರ್ಭವತಿ ಚತುರ್ಥೆ ಪುನಃ ಪ್ರಾಯಶಃ ಅಧ್ಯಾಯದ್ವಯೇನ ಉಕ್ತ ಕರ್ಮಯೋಗೋಪಾಯ ಸಸನ್ಯಾಸ ಜ್ಞಾನಿಷ್ಠಾಲಕ್ಷಣ ತಸ್ಮಿನ್ನೇವ ವೇದಾರ್ಥಸ್ಯ ಪರಿಸಮಾಪ್ತಿರ್ಭವತಿ ಸರ್ವತ್ರ ಗೀತಾಶಾಸ್ತ್ರೇ ಅಯಮೇ ವಿವಕ್ಷಿತೋ ಯೋಗ ಭಗವತ ಇತಿ ಜ್ಞಾಯತೆ ಇಮಂ ವಿವಸ್ಪತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾ ಕವೇ ಬ್ರವೀತಿತಿ ತಂ ಯೋಗಮಿ ಸ್ತೌತಿ ಸ್ವಸ್ಯ ಹರೇ ಮಾಯಾ ಜನ್ಮ ಇತಿ ಉಕ್ತ ಅವತಾರಸ್ಯ ಪ್ರಯೋಜನಪಿ ಉಚ್ಯತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ सृजाम्यहं परित्राणाय साधूनां विनाशाय च दुष्कृतां धर्मसंस्थापनार्थाय सम्भवामि युगे युगे इति तत्र सूत्रभाष्ये भाष्यकर्यैः एवं लिखितं सर्वेषां पुराणानां सेतिहासानां श्रुतिरेव मूला इति इदानीं समस्तवेदार्थसारसङ्ग्रह सङ्ग्रहार्थत्वद्गीताशास्त्रस्य परित्राणाय साधूनां विनाशाय च दुष्कृताम् इत्यस्य श्लोकस्य अर्थः अन्यथापि कर्तुं शक्यते तत्र बृहदारण्यके एका कथा वर्तते द्वयाः प्राजापत्याः देवाश्च असुराश्च इति तत्र भाष्यकारे लिखितं प्राजापत्याः इत्ये मनो अभिमानिदेवति प्रजापति मनो अभिमानिदेवता प्रजापति तस्य द्वयाः प्राजापत्यः युक्ते देवाश्च असुराश्च युक्ते अस्माकं मनसि ये सद्वृत्ताः वर्तन्ते तत् देवाः ये दुष्टवृत्तयः सम्भवन्ति ते ಅಸುರಾಹ ಇತಿ ಯದಾ ಅಸ್ಯ ಶ್ಲೋಕೇನ ಸಂಬಂಧ ಕ್ರಿಯತೆ ಪರಿತ್ರಾಣಾಯ ಅಸ್ಮಾಕಂ ಮನಸ್ಸಿ ಯೇ ಯೇ ಸದ್ವೃತ್ತಿಯ ಸಂಜಾಯತೆ ತಾಸಾಂ ವೃತ್ತೀನಾಂ ತತ್ರ ಸಾಧು ಸಾಧುವೃತ್ತೀನಾಂ ರಕ್ಷಿತುಂ ಯೇ ಯೇ ದುಷ್ಟವೃತ್ತಿಯ ಸಂಜಾಯಂತೆ ತಾಸಾಂ ನಾಶನಾರ್ಥಂ ಪರಿತ್ರಾಣಾಯ ಸಾಧುನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಯೇ ಸದೃತ್ತಿಯ ಸಂಜಾತಾಯ ತಯಾ ಧರ್ಮ ಸಂಸ್ಥಾಪನಾರ್ಥಂ ಭಗವಾನ್ ಅಸ್ಮಾಕಂ ಮನಸಿ ಏವ ಕ್ಷಣೆ ಕ್ಷಣೆ ಅವತಾರ ಇತ್ಯಪಿ ಅರ್ಥಃ ಇತ್ಯಪಿ ತತ್ರ ಶಕ್ಯತೆ ವಕ್ತುಂ ಪುನಃ ತತ್ರ ಭಗವತಃ ಅವತಾರಸ್ಯ ಪ್ರಯೋಜನ ಮುಕ್ತ ಆತ್ಮಜ್ಞಾನಸ್ಯ ಫಲಂ ದರ್ಶಯತಿ ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ त्यक्त्वा देहं पुनर्जन्म नैति मामेति सोर्जिना इति आत्मज्ञानस्य फलमपि दर्शितं भवति कर्मा कर्मणोः विषये लोकस्य मिथ्याज्ञानम् अपाकरणाय कर्मण्यकर्म यः पश्येत् अकर्मणि च कर्म यः स बुद्धिमान् मनुष्येषु सयुक्तः कृत्स्नकर्मकृत इत्यादिकं स्मर्यते अपि च ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯಾ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಇತಿ ಗುರೂಪಸಕ್ತಿಃ ಉಕ್ತ ಗುರೂಪಸಕ್ತಿರಪಿ ಮೋಕ್ಷಾಯ ಸಾಧನತ್ವೇನ ಉಪದಿಷ್ಟ ಗೀತಾಸೋ ತತ್ರ ಶ್ರುತ್ಯಾಪಿ ಎತದನುಗತಂ ಭವತಿ ಏವಂ ಬ್ರೂತೆ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದಮಾಯಾನ್ ನಾಸ್ತ್ಯಕೃತಃ ಕೃತೇನ तद्विज्ञानार्थं स गुरुमेवाभिगच्छेत् समित्पाणिः श्रोत्रियं ब्रह्मनिष्ठम् इति तत्र उपसन्नाय शिष्याय अस्मात् संसारात् उद्धरणमपि गुरोः कार्यमिति तस्मै सविद्वान् उपसन्नाय सम्यक् इति अग्रे मुण्डके वक्ष्यते इदानीं गीतासु अपि गुरूपसक्तिरपि मोक्षाय साधनत्वेन उपदिष्टा इति उक्तम् अनन्तरं ज्ञानिनः ಕರ್ಮಬಂಧಾಭಾವ ಕರ್ಮ ಕರ್ಮಬಂಧಾಭಾವ ದರ್ಶಯತಿ ಕಥಂ ಯೋಗಸನ್ಯಸ್ತಕರ್ಮಾಣಮಿತಿ ಜ್ಞಾನಿನ ಕರ್ಮಬಂಧಾಭಾವ ಅಪಿ ಭಾವಪಿ ದರ್ಶತಿ ದರ್ಶಿತಃ ಪಂಚಮೇ ಪುನಃ ಕರ್ಮಾನುಷ್ಠಾನ ಕರ್ಮಸನ್ಯಾಸಯೋ ಯತ್ ಶ್ರೇಯ ತತ್ ಬ್ರೂಹಿ ಇತಿ ಪುಷ್ಟಾಯ ಅರ್ಜುನಾಯ ಏವಂ ಸಮಾಧತ್ತೆ ಹರಿಃ ಉಭಯೋರಪಿ ಶ್ರೇಯಃ ಕಾರಣತ್ವೇ ಸತ್ಯಪಿ ಸಾಧಕಾನಾಂ ಕರ್ಮನಿಷ್ಠ ಸುಕರಾ ಸುಕರ ಇತಿ ಸಾಂಖ್ಯಯೋಗೋ ಪೃಥಕ್ ಬಾಲ ಪ್ರವದಂತಿನ ಪಂಡಿತ ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋರ್ವಿಂದತೆ ಫಲಂ ಇತ್ಯತ್ರ ಸಾಂಖ್ಯಯೋಗ ಶಬ್ದೋ ವರ್ತೇತೆ